ತಕ ಧಿಮಿ ತಕ ಕುಣಿಯಮ್ಮ ಧಿಮಿ ತಕ ಧಿಮಿ ತಕ ಕುಣಿಯಮ್ಮ ಜನ ಜನ ಜನ ಜನ ಬಾರಮ್ಮ ಜನ ಜನ ಜನ ಜನ ಬಾರಮ್ಮ ಧಿಮಿ ತಕ ಧಿಮಿ ತಕ ಕುಣಿಯಮ್ಮ ಧಿಮಿ ತಕ ಧಿಮಿ ತಕ ಕುಣಿಯಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ ತುಳಜ ಭವಾನಿಯ ಬಾರಮ್ಮ ತುಳಜ ಭವಾನಿ ಬಂದು ಕೋರಮ್ಮ ನಸು ನಗುತ್ತಲಿ ಬಂದು ಕೋರಮ್ಮ ಧಿಮಿ ತಕ ಧಿಮಿ ತಕ ಕುಣಿಯಮ್ಮ ಧಿಮಿ ತಕ ಧಿಮಿ ತಕ ಕೋಣಿಯಮ್ಮ ಜನ ಜನ ಜನ ಜನ ಬಾರಮ್ಮ ಜನ ಜನ ಜನ ಜನ ಬಾರಮ್ಮ ಧಿಮಿ ತಕ ಧಿಮಿ ತಕ ಕುಣಿಯಮ್ಮ ಮಳಿಮಿತ ದಿಮಿತಕ ಕೋಣಿಯಮ್ಮ ಮನೆಯೋಳು ಸ್ಥಿರವಾಗಿ ನಿಲ್ಲಮ್ಮ ಮನೆಯೋಳು ಸ್ಥಿರವಾಗಿ ನಿಲ್ಲಮ್ಮ ಗಂಗಾ ಭವಾನಿ ಭಾಗ್ಯವ ಕರುಣೀಸಮ್ಮ ಮಾಂಗಲ್ಯ ಭಾಗ್ಯವ ಕರುಣಿ ನಿಮಿತ ನಿಮಿತ ಕುಣಿಯಮ್ಮ ಜನ ಜನ ಜನ ಜನ ಬಾರಮ್ಮ ನಿಮಿತ ದಿಮಿತ ಕುಣಿಯಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ ದುರ್ಗಾ ಭವಾನಿ ಬಾರಮ್ಮ ದುರ್ಗಾ ವಾದ್ಯದ ಪ್ರಿಯಳಮ್ಮ ಚಿಟಿಕೆ ವಾದ್ಯದ ಪ್ರಿಯಳಮ್ಮ ದಿಮಿತಕ ದಿಮಿತಕ ಕೋಣಿಯಮ್ಮ ಜನ ಜನ ಜನ ಜನ ಬಾರಮ್ಮ ದಿಮಿತಕ ದಿಮಿತಕ ಕೋಣಿಯಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ ಅಖಿಲಾಂಡೇಶ್ವರಿ ಬಾರಮ್ಮ ಅಖಿಲಾಂಡೇ ಕಣ್ತೆರೆಯಮ್ಮ ತರ ಶಕಿ ಕಣ್ತೆರೆಯಮ್ಮ ನಿಮಿತಕ ನಿಮಿತಕ ಕುಣಿಯಮ್ಮ ಜನ ಜನ ಜನ ಜನ ಬಾರಮ್ಮ ದಿಮಿತಕ ದಿಮಿತಕ ಕುಣಿಯಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ ಕಾಮಿತಾರ್ಥವ ನೀರಮ್ಮ ಕಾಮಿತಾರ್ಥ ಪಾದ ಸೇವೆಯ ಕರುಣಿ ಸಮ್ಮ ದಿಮಿತಕ ನಿಮಿತಕ ಕುಣಿಯಮ್ಮ ಜನ ಜನ ಜನ ಜನ ಬಾರಮ್ಮ ದಿಮಿತಕ ದಿಮಿತಕ ಕುಣಿಯಮ್ಮ ಮನೆಯೊಡು ಸ್ಥಿರವಾಗಿ ನಿಲ್ಲಮ್ಮ ಶಾರದ ದೇವಿಯ ಬಾರಮ್ಮ ಶಾರದ ದೇವಿ ನೊಂದಿಹ ಮನವನು ತಣಿಸಮ್ಮ ನಿಮಿತಕ ನಿಮಿತಕ ಕುಣಿಯಮ್ಮ ಜನ ಜನ ಜನ ಜನ ಬಾರಮ್ಮ ದಿಮಿತಕ ದಿಮಿತಕ ಕುಣಿಯಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ ಮನೆಯೊಳು ಸ್ಥಿರವಾಗಿ ನಿಲ್ಲಮ್ಮ